ಪಶ್ಚಿಮಕ್ಕೆ ನಕುಲ ದಿಗ್ವಿಜಯ ಹೊರಟಿದ್ದಾನೆ ವಾಸುದೇವ ಜಿತಾಮಾಶಾಂ ಇದು ವಾಸುದೇವ ಕೃಷ್ಣ ಆಗಲೇ ಈ ಪಶ್ಚಿಮ ಭಾಗವನ್ನು ಗೆದ್ದಿದ್ದ ಅಂತಾರೆ ಶಂಖದ್ವೀಪ ಅಂತಿತ್ತು ಪಂಚಜನರಿದ್ದರು ದ್ವಾರಕೆ ಎನ್ನುವ ಊರಿನ ಹೆಸರು ದ್ವಾರ ಯಾಕೆ ಬಂತು ಅಂದರೆ ಪಶ್ಚಿಮದ ಕಡೆಯಿಂದ ಶತ್ರುಗಳು ಭಾರತಕ್ಕೆ ಮುತ್ತಿಗೆ ಹಾಕ್ತಿದ್ದ ಜಾಗ ಅದು ಮಥುರೆಯನ್ನು ಬಿಟ್ಟು ಯಾವತ್ತು ಸಮುದ್ರ ಮಧ್ಯದಲ್ಲಿ ದ್ವೀಪವನ್ನು ಕಲ್ಪಿಸಿ ತನ್ನವರನ್ನೆಲ್ಲ ಕೃಷ್ಣ ಅಲ್ಲಿಗೆ ಸಾಗಿಸಿದನು ಅಲ್ಲಿ ನಿಂತುಕೊಂಡು ಭರತವರ್ಷವನ್ನು ಕಾಪಾಡುವುದಕ್ಕೋಸ್ಕರವಾಗಿ ಕೇಂದ್ರ ಮಾಡಿಕೊಂಡು ಪೂರ್ವದಲ್ಲಿ ಕುಶ ರಾಮಚಂದ್ರನ ಮಗ ಅಯೋಧ್ಯೆ ನೀರಲ್ಲಿ ತೊಳೆದು ಹೋದ ಮೇಲೆ ಕುಶಸ್ಥಲಿ ಅಂತ ಏನು ಮಾಡಿದ್ದ ಆ ಕುಶಸ್ಥಲಿಯೇ ಮತ್ತೆ ದ್ವಾರಕೆಯಾಗಿದ್ದಿದ್ದು ಆದ್ದರಿಂದ ಶ್ರೀಕೃಷ್ಣ ರಕ್ಷಣೆ ಕೊಟ್ಟಿದ್ದು ಪಶ್ಚಿಮದ ಭಾಗ ಅಂಥ ದೇಶಕ್ಕೆ ಸಮುದ್ರದಿಂದ ಆಚೆಗೆ ಹೋಗಿದ್ದಾನೆ ಈ ನಕುಲ ಅಲ್ಲಿ ದಾಶಾರ್ಣರು ಮಾಧ್ಯಮಿಕರು ತ್ರಿಗರ್ತರು ಮಾಳವರು ಪಂಚಕರ್ಪಟರು ವಾಟದಾನರು ಪುಷ್ಕರಾರಣ್ಯರು ಗ್ರಾಮಣೀಯರು ಪಂಚನದಂ ಪಂಜಾಬು ಮದ್ರದೇಶ ಇರಾಕ್ ಮತ್ತು ಇರಾನ್ ರಾಮಠಾನ್ ಹಾರಹೂಣಾಂಶ ಐರೋಪ್ಯರು ಪಲ್ಲವಾನ್ ಬರ್ಬರಾಂ ಶೈವ ಮೊರಾಕೋ ಅಲ್ಜೀರಿಯಾ ಟ್ಯುನಿಸ್ ಕಿರಾತಾನ್ ಯವನಾನ್ ಗ್ರೀಕ್ ದ್ವೀಪಗಳು ಪ್ರತೀಚೀಂ ವಾಸುದೇವೇನ ನಿರ್ಜಿತ ಆಲ್ಜೀರಿಯಾ ಅಂತ ಹೇಳ್ತೇವೆ ಇವತ್ತು ಭೂಮಿ ಮೇಲೆ ಇನ್ನೂ ತೇಲ್ತಾ ಇರ್ತಕ್ಕಂಥ ಭಾಗಗಳು ಏನೇನು ಕಾಣ್ತವೆಯೋ ಅವೆಲ್ಲವನ್ನು ಒಂದೆರಡು ತಿಂಗಳಲ್ಲಿ ಮಹಾವೀರನಾದ ನಕುಲನು ಗೆದ್ದುಕೊಂಡು ಹೀಗೆ ಊರಿಗೆ ಹಿಂತಿರುಗಿದರು ಅಷ್ಟರಲ್ಲಿ ಯಾಗ ಆರಂಭವಾಗಿತ್ತು ಇದು ಹೊರಗಿಂದ ಬಂದ ಐಶ್ವರ್ಯವಲ್ಲದೆ ಭಾರತ ದೇಶದಲ್ಲೇ ಇದ್ದವರು ಹಿಂದೆ ಧರ್ಮರಾಜನಿಗೆ ಪಾಂಡುವಾದ ನಂತರ ಏನು ಪಟ್ಟಾಭಿಷೇಕ ಆಗಿತ್ತು ಅವನಿಗೆ ಅಧೀನರಾಗಿ ನಡ್ಕೊಂಡಿದ್ದಂಥ ಭಾರತ ದೇಶ ಸಮಸ್ತ ಜನರು ಯಥಾಶಕ್ತಿ ತಂದು ತಂದು ತಾವಾಗಿ ಯಾರೂ ಕೇಳದೆಯೇ ಹಣವನ್ನು ಕಾಸನ್ನು ಬೇಕಾದಷ್ಟು ಕೊಟ್ಟಿದ್ದರು ರಾಜವಲ್ಲಭತಶ್ಚೈವ ನಾಶ್ರೂಯಂತ ಮೃಷಾಗಿರಹ ಮತ್ತೆ ಧರ್ಮರಾಜನ ರಾಜ್ಯವನ್ನು ಮರಣಿಸ್ತಾರೆ ಅವಿರೋಧೇನ ಸರ್ವೇಷಾಂ ಹಿತಂಚಕ್ರೇ ಯುಧಿಷ್ಠಿರ ಪ್ರಿಯತಾಂ ದೀಯತಾಂ ಸರ್ವಂ ಮುಕ್ವಾಕೋಶಂ ಬಲಂವಿನ ಯಾಗ ನಡೆಯಿತು ಬಂದವರಿಗೆ ಯಾರಿಗೂ ಅನ್ನದಾನ ವಸ್ತ್ರದಾನ ಒಡವೆ ದಾನ ಇಲ್ಲದೆ ಮಾಡ್ತಾ ಇರಲಿಲ್ಲ ಕೊಡಿ ಕೊಡಿ ಕೊಡಿ ಎಂಬುದಾಗಿ ಹೇಳಿದ್ದ ರಕ್ಷಣಾತ್ ಧರ್ಮರಾಜಸ್ಯ ಸತ್ಯಸ್ಯ ಪರಿಪಾಲನಾತ್ ಶತ್ರುಣಾಂ ಕ್ಷಪಣ ಚೈವ ಸ್ವಕರ್ಮ ನಿರತ ಪ್ರಜಾ ಧರ್ಮರಾಜ ಯಾತಕ್ಕೆ ಬೇಕು ಅಂತ ಕೇಳ್ತೇವೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗೋದಕ್ಕೆ ಬೇಕು ಒಬ್ಬ ಕೃಷಿಕ ನಿರ್ಭೀತಿಯಿಂದ ಜನರ ಹಿಂಸೆ ಇಲ್ಲದೆ ಕಾಟವಿಲ್ಲದೆ ಸರ್ಕಾರದ ಅಧಿಕಾರಿಗಳ ಲಂಚದ ಕಾಟವಿಲ್ಲದೆ ಅವನು ವ್ಯವಸಾಯ ಮಾಡಬೇಕು ಗೋಪಾಲಕ ಡೈರಿ ಫಾರ್ಮಿಂಗ್ ಮಾಡುವನು ಮಾಡಬೇಕು ಅವರವ್ರ ವೃತ್ತಿಯಲ್ಲಿ ಅವರವ್ರು ಇದ್ದರೆ ಲಂಚದ ಪ್ರಶ್ನೆ ಬರುವುದಿಲ್ಲ ಇವತ್ತು ಆಳುಗಳು ಜಗತ್ತಿನ ಎಲ್ಲ ಕಡೆಯಲ್ಲಿ ಜನ ತಮ್ಮ ತಮ್ಮ ಧರ್ಮ ಸಂಪಾದಿತವಾದ ಹಣದಿಂದ ಜೀವನ ಮಾಡಲಿಕ್ಕೆ ಬಿಡುವುದಿಲ್ಲ ಅವರವ್ರಿಗೆ ಹಿಂಸೆ ಮಾಡ್ತಾರೆ ಒಂದು ರೈಲಿನಲ್ಲಿ ಬಿಸ್ಕತ್ ಮಾರು ಅವನ್ನ ಕೇಳ್ತೇವೆ ಯಾಕಯ್ಯ ಇದು ಹೊರಗಡೆ ಹತ್ತು ರೂಪಾಯಿ ಇದೆ ಹನ್ನೆರಡು ರೂಪಾಯಿ ಹೇಳ್ತೀಯಲ್ಲ ಅಂದರೆ ರೈಲಿನ ಅಧಿಕಾರಿಗಳು ಹಂಚ ಕೊಡಬೇಕು ಅಂತಾನೆ ಯಾವ ಅಂಗಡಿಯಲ್ಲಿ ಕೇಳಿ ಯಾವ ಬೀದಿಯಲ್ಲಿ ಕೇಳಿ ಈ ಜನರೇ ಅಧಿಕಾರ ಹಿಡಿದವರೇ ಕಾಟ ಏನು ಕೊಡ್ತಾರೆ ಅಂಥವ್ರ ಕಾಟವಿಲ್ಲದೆ ಇತ್ತು ಧರ್ಮರಾಜನ ರಾಜ್ಯ ಆದ್ದರಿಂದ ತಮ್ಮ ತಮ್ಮ ಕರ್ತವ್ಯದಲ್ಲಿ ತೊಡಗಿದ್ದರು ಬಲೀನಾಂ ಸಮ್ಯಕ್ ಧರ್ಮತಶ್ಚ ಅನುಶಾಸನಾಥ್ ಟ್ಯಾಕ್ಸೇಷನ್ ಅಂದರೆ ಅಧಿಕಾರಿಗಳು ಬಂದಾಗ ಮಾತ್ರ ಟ್ಯಾಕ್ಸ್ ಕೊಡುವುದಲ್ಲ ತಾವೇ ಒಂದು ಸಲ ವರ್ಷಕ್ಕೆ ತೊಗೊಂಡು ಹೋಗಿ ಕೊಟ್ಬಿಡ್ತಾಯಿದ್ರು ನಿಕಾಮವರ್ಷಿ ಪರ್ಜನ್ಯ ಬೇಕಾದಾಗ ಮಳೆ ಬರ್ತಾಯಿತ್ತು ಸ್ಫೀತೋ ಜನಪದೋ ಭವತಿ ಹಳ್ಳಿಗಾಡು ಸಮೃದ್ಧಿಯಾಗಿತ್ತು ಸರ್ವಾರಂಭ ಸುಪ್ರವೃತ್ತ ಕರ್ಷಣ ಮಣಿಕಿ ಭಾರತ ದೇಶ ನಿಂತಿರುವುದೇ ಈ ಕೃಷಿಕರು ಚೆನ್ನಾಗಿರುವುದರ ಮೂಲಕ ಮತ್ತು ಗೋರಕ್ಷೆ ಗೋವುಗಳನ್ನು ರಕ್ಷಣೆ ಮಾಡುವುದಕ್ಕೆ ಒಂದು ಕುಲವನ್ನೇ ಸೃಷ್ಟಿ ಮಾಡಿದ್ರು ಪೂರ್ವದಲ್ಲಿ ಗೋರಕ್ಷಕ ಕುಲ ಅದೇ ಗೋರಖರು ಗೂರ್ಖ ಇವತ್ತು ಘೂರ್ಖ ನೇಪಾಳದವರು ಹೇಳ್ತೇವಲ್ಲ ಅವರು ಹುಟ್ಟಿದ್ದೇ ಗೋರಕ್ಷಗೋಸ್ಕರವಾಗಿ ಗೋರಖಪುರ ಅಂತಿದೆ ನಮ್ಮ ಉತ್ತರ ಪ್ರದೇಶದಲ್ಲಿ ಈ ಹೆಸರುಗಳ ಹಿಂದೆ ಚರಿತ್ರೆ ಇದೆ ನಾವು ಇದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ಜನಗಳನ್ನು ರಕ್ಷಿಸಬೇಕಾದವರೇ ಭಕ್ಷಿಸುವ ರೀತಿಯಲ್ಲಿ ಇವತ್ತೇನಿದ್ದಾರೆ ಅದಿರಲಿಲ್ಲ ಧರ್ಮರಾಜನ ರಾಜ್ಯದಲ್ಲಿ ದಸ್ಯುಭ್ಯೋ ವಂಚಕೇಭ್ಯೋ ವಾ ರಾಜನ್ ಪರಸ್ಪರಂ ರಾಜವಲ್ಲಭತಶ್ಚೈವ ನಾ ಶ್ರೂಯಂತ ಮೃಷಾಗಿರಹ ವಾಲ್ಲಭ್ಯ ಅಂದ್ರೆ ಇನ್ಫ್ಲೂಯೆನ್ಸು ನಮಗೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇದೆ ಅಂತ ಜನರಿಗೆ ಹಿಂಸೆ ಕೊಡುವವರು ಇರ್ತಾ ಇರಲಿಲ್ಲ ಅವರುಷಂಚ ಅತಿ ವರುಷಂಚ ಮಳೆಯೇ ಇಲ್ಲದೆ ಇರುವುದು ಅತಿಯಾಗಿ ಮಳೆ ಬೀಳುವುದು ವ್ಯಾಧಿ ಪಾವಕ ಮೂರ್ಛನಂ ಬೆಂಕಿ ಬಿತ್ತು ಅಯ್ಯೋ ಜನ ಸತ್ತು ಹೋದರು ಏನೂ ಸಿಕ್ಕಲಿಲ್ಲ ವ್ಯಾಧಿ ಉಂಟಾಯಿತು ಇಂತಾದ ಕಷ್ಟಗಳು ಇರಲಿಲ್ಲ ಧರ್ಮ್ಯೈ ಧನಾಗಮೈಸ್ತಸ್ಯ ವೃದ್ಧೇ ನಿಜಯೋ ಮಹಾನಿ ಎಷ್ಟು ಕೂಡಿತ್ತು ಹಣ ಕರ್ತು ಯಶನ ನ ಶಕ್ಯೇತ ಕ್ಷಯೋ ವರ್ಷ ಶತೈರಪಿ ಒಂದು ನೂರು ವರ್ಷ ಧರ್ಮರಾಜ ಕೂತು ಖರ್ಚು ಮಾಡಿದ್ರು ಪೂರ್ತಿ ಖರ್ಚು ಮಾಡೋದಕ್ಕಾಗದೇ ಇರುವಷ್ಟು ಹಣ ಆ ಒಂದು ವರ್ಷದಲ್ಲಿ ಶೇಖರವಾಗಿತ್ತು ಅಂಥ ಎಲ್ಲ ಹಣವನ್ನು ಒಬ್ಬನೇ ಧರ್ಮರಾಜ ಒಂದೇ ಸಲಕ್ಕೆ ಇಟ್ಟು ಜೂಜಾಡಿದ ಅಂದರೆ ಜೂಜ್ ಏನು ಅರ್ಥ ಮಾಡಲಿಕ್ಕಿಲ್ಲ ಮುಂದೆ ಕಥೆಯಲ್ಲಿ ನೋಡಿಕೊಳ್ಳಿ ವಿಜ್ಞಾಹಿರಾಜ ರಾಜ ಕಂಥೇಯೋ ಯಜ್ಞ ಐವ ಮನೋದೇ ಯಜ್ಞಕಾಲಸ್ಥ ವೈಭವ ಮತ್ತು ಸಾಂವರ್ಧಂ ಪುರೋಹಿತರೆಲ್ಲ ಬಂದು ಹೇಳಿದರು ಯಜ್ಞವನ್ನು ಶುರು ಮಾಡು ಎಂಬುದಾಗಿ ಈ ರಾಜಸೂಯದಲ್ಲಿ ಕೆಲವು ನಿಯಮಗಳಿದ್ದವು ಅಲ್ಲಿ ಷಡಗ್ನಿನ ಆರು ಅಗ್ನಿ ಸೇವೆ ಮಾಡಬೇಕಾಗಿತ್ತು ಆರಂಭಣೀಯ ಕ್ಷತ್ರ ಧೃತಿ ವ್ಯುಷ್ಟಿ ದ್ವಿರಾತ್ರ ದಶಪೇಯ ಇವೆಲ್ಲ ಒಂದೊಂದು ಯಾಗಗಳು ರಾಜಸೂಯ ಅನ್ನೋದು ಒಂದು ಇಟ್ಸ್ ಅನ್ ಇಂಟಿಗ್ರೇಟೆಡ್ ಕಾಂಪ್ಲೆಕ್ಸ್ ಯಾಗ ಒಂದು ದಿವಸ ಮುಗಿಯೋದಲ್ಲ ಒಂದು ವರ್ಷ ಆಗಬೇಕು ಇವೆಲ್ಲ ವೇದದಲ್ಲಿಯೇ ಬರತಕ್ಕಂಥ ಹೆಸರುಗಳು ಇದರಲ್ಲಿ ಇನ್ನೂ ಕೆಲವು ಮರ್ಮಗಳಿದ್ದು ಇವತ್ತು ನಮಗೆ ಎಷ್ಟೋ ವೇದ ಭಾಗಗಳು ಬಿಟ್ಟಿವೆ ರಾಜಸೂಯ ಮುಗಿದ ಕೂಡಲೇ ದೊರೆಯಾದವನು ಜಾಗದ ಅಂಗವಾಗಿ ಒಂದು ಪಗಡೆ ಆಟ ಜೂಜನ್ನಾಡಬೇಕು ಅಂತ ಕೂಡ ಇತ್ತು ಇದು ಋಗ್ವೇದದಲ್ಲಿ ಐತರೆ ಬ್ರಾಹ್ಮಣದಲ್ಲಿ ಇದೆ ಜೂಜಾಟಕ್ಕೂ ರಾಜಕೀಯ ರಾಜಕೀಯಕ್ಕೂ ಏನು ಸಂಬಂಧ ಅಂದರೆ ಹೆದರಿಕೆಯಿಂದ ಕೆಲವರು ತಾತ್ಕಾಲಿಕವಾಗಿ ಕಪ್ಪ ಕಾಣಿಕೆ ಕೊಟ್ಟು ಕಷ್ಟಗಳನ್ನು ತಪ್ಪಿಸಿಕೊಂಡಿದ್ದರು ಆಮೇಲೆ ಉದ್ದಂಡರಾಗಿ ಸ್ವತಂತ್ರ ಆಗುವ ಯತ್ನವನ್ನು ಮಾಡಿ ಧರ್ಮರಾಜನ ಕಡೆಯಿಂದ ಎಲ್ಲಿ ತಪ್ಪಿಸಿಕೊಂಡು ಹೋಗ್ತಾರೆಯೋ ಹಾಗೆ ಗುಮಾನಿ ಇದ್ದವರನ್ನು ಬೇಕೆಂತ ದೊರೆಯೇ ಜೋಜಿಗೆ ಕರೆದು ಅವರ ಸರ್ವಸ್ವವನ್ನು ಯುದ್ಧವಿಲ್ಲದೆ ಅಪಹಾರ ಮಾಡುವುದಕ್ಕೆ ಇದು ಒಂದು ತಂತ್ರ ಇದನ್ನು ಕುರಿತು ಪಶ್ಚಿಮದವರು ವ್ಯಾನ್ ಬ್ಯೂಟೆನನ್ ಮೊದಲಾದ ಮಹಾವಿದ್ವಾಂಸರು ಸಂಶೋಧನೆಗಳನ್ನು ಮಾಡಿ ಇಂಡಲಾಜಿಕಲ್ ಪ್ರಬಂಧಗಳನ್ನು ಬರೆದಿದ್ದಾರೆ ಬರೀ ಮಹಾಭಾರತ ಓದಿದ್ರೆ ಗೊತ್ತಾಗೋದಿಲ್ಲ ನಮಗೆ ರಾಜಸೂಯದ ಪರಿಪೂರ್ಣ ಸ್ವರೂಪ ಇವತ್ತು ನಮಗೆ ಎಷ್ಟೋ ಮಂತ್ರಗಳು ನಷ್ಟವಾಗಿದೆ ಆದ್ದರಿಂದ ಎಲ್ಲವನ್ನು ತಿಳಿದ ಧೌಮ್ಯರು ಮಹಾಪಂಡಿತರು ಮಹಾಪುರೋಹಿತರು ಅವರು ಯಾಗವನ್ನು ಮಾಡಿಸುವುದಕ್ಕೆ ಶುರು ಮಾಡಿದರು ಅಥೈವಂ ಬ್ರುವತಾಮೇಮ ತೇಷಾಂ ಅಭ್ಯಯೋ ಹರಿ ಈ ಕಡೆಯಲ್ಲಿ ಕೃಷ್ಣದ್ವೈಪಾಯನರು ದಯಮಾಡಿಸಿದರು ಸ್ವಯಂ ಶ್ರೀಕೃಷ್ಣ ದಯಮಾಡಿಸಿದ್ದಾನೆ ಆ ಯಾಗಕ್ಕೆ ಅದ್ಭುತವಾದಂಥ ಒಂದು ಪೀಠವನ್ನು ಯಜ್ಞವೇದಿಕೆ ತಯಾರು ಮಾಡಿದ್ದಾರೆ ಪೂರ್ತಿ ಬಂಗಾರದಿಂದ ಮಾಡಲ್ಪಟ್ಟದ್ದು ಸುಮಾರು ಹತ್ತು ಅಡಿ ಉದ್ದ ಹನ್ನೆರಡು ಅಡಿ ಅಗಲ ಹನ್ನೆರಡು ಅಡಿ ಎತ್ತರ ಇರ್ಬೋದು ಅಂತ ಕಾಣುತ್ತೆ ಅಂಥ ಯಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಎಲ್ಲವನ್ನೂ ಸರಿ ತಪ್ಪು ನೋಡ್ತಾ ವ್ಯಾಸರೇ ಕೂತ್ಕೊಂಡಿದ್ದಾರೆ ಉದ್ಗಾತ್ರಿ ಸಾಮವೇದವನ್ನು ಹೇಳಿ ದೇವತೆಗಳನ್ನು ತೃಪ್ತಿಪಡಿಸೋ ಜಾಗದಲ್ಲಿ ಸುಸಾಮ ಆಂಗಿರಸ ಗೋತ್ರದವರು ಯಾಜ್ಞವಲ್ ಯಾಜ್ಞವಲ್ಕರೇ ಪುರೋಹಿತರು ಪೈಲರೆಂಬ ವ್ಯಾಸ ಶಿಷ್ಯರು ಋಗ್ವೇದಿಗಳು ಅವರು ಹೋತ್ರಿ ಅವರ ಜೊತೆಗೆ ಧೌಮ್ಯರು ಹೀಗೆ ಒಂದು ಯಾಗ ನಡೀಬೇಕಾದರೆ ನಾಲ್ಕು ಜನ ಇರಬೇಕು ಅಧ್ವರಿಯು ಹೋತ್ರಿ ಉದ್ಗಾತ್ರಿ ಬ್ರಹ್ಮ ಯಾಗ ಮಾಡ್ತಕ್ಕವನು ಧರ್ಮರಾಜ ಮೈಗೆಲ್ಲ ಬೆಣ್ಣೆಯನ್ನು ಪೂಸಿಕೊಂಡು ಯಾಕೆಂದರೆ ಅದು ವಜ್ರ ಕವಚದಂತೆ ಅದು ಅನಾಯಿಂಟ್ಮೆಂಟ್ ಅಂತ ಹೇಳ್ತೇವೆ ಶರೀರದ ಯಾವುದೂ ಬಾಧೆ ಬರದೇ ಇರೋ ರೀತಿಯಲ್ಲಿ ದ್ರೌಪದಿ ಸಹಿತನಾಗಿ ದೀಕ್ಷೆಯನ್ನು ಹೊಂದಿದ್ದಾನೆ ಯಾಗಾರಂಭವಾಯಿತು ಅಸೂರ್ಯಮಿವ ಸೂರ್ಯೇಣ ಆ ಕೃಷ್ಣ ಬಂದ ಸಂದರ್ಭ ಹೇಗಿತ್ತು ಇಲ್ಲೆಲ್ಲ ಹಾಡು ಹಸೆ ಹಾಕ್ಕೊಂಡು ಕುಣಿಬಹುದು ನಾವು ಸೂರ್ಯನಿಲ್ಲದೆ ಇದ್ದ ಕಾಳರಾತ್ರಿಯಲ್ಲಿ ಸೂರ್ಯ ಬಂದಂತೆಯೂ ನಿವಾತಮಿವ ಬಾಯುನ ಗಾಳಿ ಇಲ್ಲ ಅಂತ ಉಸಿರಾಟಕ್ಕೆ ಜನ ತೊಂದರೆ ಪಡೋ ಜಾಗದಲ್ಲಿ ಗಾಳಿ ಬೀಸದಂತೆಯೂ ಕೃಷ್ಣೇನ ಸಮಪೇತೇನ ಜರ್ಷೇ ಭರತ ಭಾರತಂ ಪುರಂ ಊರು ಜನ ಎಲ್ಲ ತುಂಬ ಸಂತೋಷಪಟ್ಟರು ಯಾಕಾರಂಭವಾಯಿತು ಆರಂಭದಲ್ಲಿ ಯುಧಿಷ್ಠಿರ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾನೆ ತತ್ಕೃತೆ ಪೃಥಿವೀ ಸರ್ವ ಮಧ್ವಶೇ ಕೃಷ್ಣ ವರ್ತತೆ ಧನಂಚ ಬಹುವಾರ್ಷ್ಣೇಯ ತತ್ವಸಾದುಪಾರ್ಜಿತ ಈ ಪೃಥಿವಿ ನಿನ್ನದೋ ಕೃಷ್ಣ ನಿನ್ನ ಮಹಿಮೆಯಿಂದ ಹೋದಲ್ಲಿ ನಮಗೆ ಪ್ರಾಪ್ತವಾಯಿತು ಅದೆಲ್ಲವೂ ಈಗ ನನ್ನದ್ದಾಯಿತು ಅದನ್ನು ನಿನಗೆ ಕೊಟ್ಟು ಬಿಡ್ತೇನೆ ಸೋಹಮಿಚ್ಛಾಮಿ ತತ್ಸರ್ವಂ ವಿಧಿವತಿ ದೇವಕಿ ಸುತಃ ಉಪಯೋಕ್ತು ದ್ವಿಜಾಗ್ರೇಭ್ಯೋ ಹವ್ಯವ ಚ ಮಾಧವ ನೀನೇ ಆಳಿಕೋ ನೀನೇ ರಾಜಭಾರವನ್ನು ಮಾಡು ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಎಂಬ ಭಾವನೆಯಲ್ಲಿ ನೈಚಾನುಸಂಧಾನ ಮಾಡ್ತಾನೆ ಅದಕ್ಕೆ ಧರ್ಮರಾಜ ಇಷ್ಟು ವಿನೀತಿಯಿಂದ ಹೇಳಿದ್ದನ್ನು ಕೇಳಿ ಕೃಷ್ಣ ಸಂತೋಷಪಟ್ಟು ಹೇಳಿದ್ದಾಯಿತು ಆಳಬೇಕಾದವ್ ನೀನು ನಾವು ಯಾದವರು ಗೊಲ್ರಲ್ಲಿ ಬೆಳೆದವರು ನಮಗೆ ರಾಜ್ಯ ಆಳ್ತಕ್ಕ ಶಕ್ತಿ ಇಲ್ಲ ನೀವೇ ಮಾಡಿ ಎಂಬುದಾಗಿ ತ್ವಮೇವ ರಾಜ ಶಾರ್ದೂಲ ಸಮ್ರಾಡರ್ಹೋ ಮಹಾಕೃತಂ ಸಂಪ್ರಾಪ್ನುಹಿ ತ್ವಯಾ ಪ್ರಾತೆ ಕೃತಕೃತ್ಯ ತಥೋ ವಯಂ ಭೀಪ್ಸಿತಂ ಯಜ್ಞಂ ಮೈಶ್ರೇಯಸ್ಯ ವಸ್ಥಿತೆ ನೀಂ ಶ್ರುತಂಚ ಮಾಂ ಕೃತ್ಯೆ ಸರ್ವಕರ್ತಾಸ್ಮಿತೇ ವಚಃ ಅಷ್ಟೇ ಅಲ್ಲ ಧರ್ಮರಾಜ ಏನೇನು ನಿನಗೆ ದಾನ ಮಾಡಬೇಕು ಅಂತ ಅನಿಸುತ್ತೆ ಸತ್ಕಾರ್ಯಗಳನ್ನು ಮಾಡಬೇಕು ಅನಿಸುತ್ತೆ ಯಾಗಾಂಗವಾಗಿ ಎಲ್ಲವನ್ನೂ ಮಾಡು ಇನ್ನೊಂದು ಮಾತು ನಾನೂ ನಿನ್ನ ಸೇವಕ ನನ್ನನ್ನು ನಿನ್ನ ಕೆಲಸಕ್ಕೆ ಉಪಯೋಗ ಮಾಡಿ ಹೋಗಬೇಕು ಹಾಗೆ ಅಂತ ಹೇಳಿ ಪಾಂಡವರ ಮನೆಯಲ್ಲಿ ಕುದುರೆಯನ್ನು ತೊಳಿತಾನೆ ಕೃಷ್ಣ ರಾಜಸೂಯದಲ್ಲಿ ಎಂಜಲನ್ನು ಬೆಳೆದ ಗೋಮಯವನ್ನು ಹಾಕಿದ ಅಂತೆಲ್ಲ ಕೇಳ್ತೇವೆ ಭಗವಂತ ಭಕ್ತರಿಗೆ ದಾಸ ಎಂಬುವ ಪ್ರಸಂಗ ಇಲ್ಲ ಬೇಕಾದಷ್ಟು ಅನುಭವಗಳನ್ನು ನಮ್ಮ ಕನ್ನಡದ ಹರಿದಾಸರು ಅನುಭವಿಸಿದ್ದಾರೆ ದೀಕ್ಷಾಯಾಂಚಕ್ರಿರೇ ವಿಪ್ರಾಹ ರಾಜಸೂಯಾಯ ಭಾರತ ಏನು ದೇಶ ವಿದೇಶಗಳಿಂದ ಬ್ರಾಹ್ಮಣರೆಲ್ಲ ಬರುವುದಕ್ಕೆ ಆರಂಭ ಮಾಡಿದರು ಅಪರೂಪದಲ್ಲಿ ನಡೆಯುವುದು ಈ ಯಾಗ ಮರುತ ಚಕ್ರವರ್ತಿ ಆದ ನಂತರ ಯಾರೂ ಮಾಡಿಲ್ಲ ಎಷ್ಟೋ ಸವರಲ್ ಮಿಲೇನಿ ಎಷ್ಟೋ ಸಾವಿರ ವರ್ಷಗಳಾಗಿ ಹೋಗಿದ್ದವು ನಾವು ಈ ಕಾಲದಲ್ಲಿ ಬದುಕಿದ್ದೇವೆ ನೋಡದಿದ್ದ ಭ್ರಷ್ಟರಾಗ್ತೇವೆ ಅಂತ ಎಲ್ಲ ಕಡೆಯಿಂದ ಬರುವುದಕ್ಕೆ ಆರಂಭ ಮಾಡಿದರು ಈ ಕಡೆಯಲ್ಲಿ ಹಸ್ತನಾವತಿಗೂ ಸಮಾಚಾರ ಹೋಯಿತು ಅಲ್ಲಿ ತನಕ ತಿಳಿಸಿರಲಿಲ್ಲ ಅದು ಕೃಷ್ಣ ತಂತ್ರ ಧೃತರಾಷ್ಟ್ರನಿಗೆ ದೊಡ್ಡಪ್ಪನಿಗೆ ಹೇಳಿ ನಮಸ್ಕಾರ ಮಾಡಿ ಅಪ್ಪಣೆ ತಗೊಂಡು ಅಲ್ವೇ ಮಾಡಬೇಕು ಯಾಗವನ ಆಗ ಮಾಡಲಿಲ್ಲ ಕೃಷ್ಣ ಹೇಳಿದರೆ ಪ್ರಾರಂಭದಲ್ಲೇ ವಿಘ್ನ ಮಾಡ್ತಾರೆ ಯಾರಿಗಿನ ಮನೆಯಲ್ಲಿ ಸುಡೋಕೆ ನೋಡಿದ್ದವರು ಒಳ್ಳೆಯ ಕೆಲಸಕ್ಕೆ ಅವಕಾಶ ಕೊಡತಕ್ಕವರಲ್ಲ ಕಳ್ಳರು ಎರಡನೇದು ಧೃತರಾಷ್ಟ್ರನಿಗೆ ಭೀಷ್ಮನಿಗೆ ದ್ರೋಣನಿಗೆ ಶಕುನಿಗೆ ದುರ್ಯೋಧನನಿಗೆ ಈ ರಾಜಸೂಯದಲ್ಲಿ ಮುಖ್ಯವಾದ ಒಂದು ಅಂಶದ ಗಮನ ಬರಲಿಲ್ಲ ಏನದು ಅಂದರೆ ಒಂದು ವಂಶದಲ್ಲಿ ಒಬ್ಬನೇ ಮಾಡಬೇಕಾದ ಯಾಗ ಧರ್ಮರಾಜ ಮಾಡಿದ ನಂತರ ನಾನು ಮಾಡ್ತೇನೆ ಅಂತ ದುರ್ಯೋಧನ ಮಾಡುವ ಹಾಗಿರಲಿಲ್ಲ ಅದು ಅವ್ರಿಗೆ ಗೊತ್ತಿರಲಿಲ್ಲ ಭೀಷ್ಮ ಹಿರಿಯನಲ್ಲವೇ ಹಿರಿಯ ಇದ್ದಾದ್ರೆ ಬ್ರಹ್ಮಚಾರಿ ಇದ್ದನಲ್ಲ ಬ್ರಹ್ಮಚಾರಿ ಇಂಥ ಯಾಗ ಮಾಡುವ ಹಾಗಿರಲಿಲ್ಲ ಹೆಂಡತಿ ಸತ್ತವಳು ವಿಧುರನಾದವನು ಮಾಡ್ತಾ ಇರಲಿಲ್ಲ ಆದ್ದರಿಂದ ಇದರ ಇಂಪ್ಲಿಕೇಶನ್ ಗೊತ್ತಾಗಲಿಲ್ಲ ಅಯ್ಯೋ ನಾಳೆ ಧರ್ಮರಾಜ ಚಕ್ರವರ್ತಿ ಅಂತ ಅನಿಸ್ಕೊಂಡ್ರೆ ತಮ್ಮನಾಗಿ ಹುಟ್ಟಿದರೂ ನಾನು ಅವನಿಗೆ ಅಧೀನವಾಗ್ತೇನೆ ಅಂತ ದುರ್ಯೋಧನನಿಗೆ ಕೊಂಚವೂ ಐಬು ತಿಳಿಯಲಿಲ್ಲ ಧೃತರಾಷ್ಟ್ರನಿಗೆ ಅನ್ನಿಸ್ಲಿಲ್ಲ ನಾನು ಇನ್ನು ಮೇಲೆ ಧರ್ಮರಾಜನ ಅಧೀನ ಭೂಮಿಯಲ್ಲಿ ಒಂದು ಅಂಗುಲ ಬಿಡದಂತೆ ಎಲ್ಲ ಜನರು ಎಲ್ಲ ದೊರೆಗಳು ಧರ್ಮರಾಜನ ಅಡಿಯಾಳುಗಳಾಗಬೇಕು ಅದು ಗೊತ್ತಿರಲಿಲ್ಲ ಧೃತರಾಷ್ಟ್ರನಿಗೆ ಪ್ರಾರಂಭದಲ್ಲಿ ತಿಳಿಸಿದರೆ ಕಷ್ಟ ಬರ್ತಾಯಿತ್ತು ಅಂತ ಅವರಿಗೆ ಸಮಾಚಾರ ಕೊಟ್ಟಿರಲಿಲ್ಲ ಯಾಗಾರಂಭ ಮಾಡಬೇಕು ಹಸ್ತನಾವತಿಗೆ ಸಮಾಚಾರ ಹೋಯಿತು ಶಕುನಿ ಕಣ್ಣನ್ನು ಮೀ ಇದು ಮೀರಿಸಿಬಿಡ್ತು ಅವರೆಲ್ಲರೂ ಕೂಡ ದುರ್ಯೋಧನ ಪೂರ್ವಕಾಶ್ಚ ಭ್ರಾತರ ಸರ್ವಯೇವತೆ ನೂರು ಜನ ಅಣ್ಣ ತಮ್ಮಂದರು ಶಕುನಿಯನ್ನು ಮುಂದಿಟ್ಟುಕೊಂಡು ಗಾಂಧಾರ ರಾಜ ಸುಬಲಃ ಶಕುನಿಶ್ಚ ಮಹಾಬಲಃ ಶಲ್ಯ ವಾಲ್ಹೀಕಃ ಸೋಮದತ್ತಃ ಭೂರಿಶ್ರವಃ ಅಶ್ವತ್ಥಾಮ ಕೃಪೋ ದ್ರೋಣಃ ಸೈಂಧವಃ ಶಾಲ್ವಃ ಭಗದತ್ತಃ ಇವರೆಲ್ಲ ಮುಂದೆ ಕೌರವರ ಕಡೆ ನಿಂತುಕೊಳ್ಳೋರೆಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಾಡಿಸಿದರು ಇಂದ್ರಪ್ರಸ್ಥಪುರಿಯಲ್ಲಿ ಇಷ್ಟೊಂದು ಸೈನ್ಯಕ್ಕೆ ಜಾಗ ಆಗಿರ್ಬೋದು ಚಪ್ರ ಎಲ್ಲ ಹಾಕಿರ್ಬೋದು ದೊರೆಗಳಿಗೆ ಅವರವರು ಉಚಿತವಾದಂಥ ಬಿಡಾರಗಳನ್ನೆಲ್ಲಿ ಮಾಡಿರ್ಬೋದು ಇವತ್ತಿನ ನವದೆಹಲಿ ನೀವು ನೋಡಿದರೆ ಇದೆಲ್ಲ ಕಲ್ಪನೆಗೆ ನಮಗೆ ಎಟ್ಕೋದಿಲ್ಲ ಇವತ್ತಿನ ದ್ವಾರಕೆ ನೋಡಿದರೆ ಹಳೆ ವೈಭವ ಜ್ಞಾಪಕ ಬರೋದಿಲ್ಲ ವಿರಾಟ್ ರಾಜ ಬಂದಿದ್ದಾನೆ ಮತ್ಸ್ಯರಾಜ ಬಂದಿದ್ದಾನೆ ಶಿಶುಪಾಲ ಬಂದಿದ್ದಾನೆ ಬಲರಾಮ ಅನಿರುದ್ಧ ಕಂಕ ಸಾಂಬ ಚಾರುದೇಷ್ಣ ಗದಾ ಪ್ರದ್ಯುಮ್ನ ಉಲ್ಮುಖ ನಿಷಟ ವೀರ ವೃಷ್ಣಯ ಕೃಷ್ಣನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ ರಾಜಸೂಯ ಆರಂಭ ಆಗಬೇಕು ಇಲ್ಲೊಂದು ಆಶ್ಚರ್ಯ ರಾಜಸೂಯ ನಡೆಯುವಾಗ ತನ್ನ ಕಡೆಯಲ್ಲಿ ಧರ್ಮರಾಜ ಯಾರ್ಯಾರಿಗೆ ಏನೇನು ಅಧಿಕಾರಗಳನ್ನು ಕೊಡಬೇಕು ಒಂದು ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಒಂದು ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಬೇಕಾದಷ್ಟು ಕಮಿಟಿ ಅಂತ ಮಾಡ್ತಾರೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಾದ್ರೆ ಅದಕ್ಕೆ ಸಭೆ ನೋಡಿಕೊಳ್ಳೋರು ಆಹ್ವಾನ ಪತ್ರಿಕೆ ಹಚ್ಚಿ ಹಾಕಿಸ್ತಕ್ಕವರು ಏನು ಪದಕಗಳನ್ನು ತೆಗೆದುಕೊಡ್ತಕ್ಕವರು ಇಲ್ಲೂ ಒಂದು ಕಮಿಟಿ ಅಂತ ಮಾಡ್ತಾರೆ pandal committee reception committee press committee ಹೀಗೆಲ್ಲ ಮಾಡುವ ಹಾಗೆ ಕೋಟಿ ಕೋಟಿ ಬ್ರಾಹ್ಮಣರು ಬರ್ತಾ ಇದ್ದಾರೆ ಕೋಟಿ ಕೋಟಿ ಕ್ಷತ್ರಿಯರು ಬರ್ತಾ ಇದ್ದಾರೆ ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕು ಒಂದು ಪುಟ್ಟ ಅಧ್ಯಾಯದಲ್ಲಿ ಹತ್ತೊಂಬತ್ತು ಶ್ಲೋಕದಲ್ಲಿ ವೇದವ್ಯಾಸರು ಕೊಟ್ಟಿದ್ದಾರೆ ಭೀಷ್ಮಂ ದ್ರೋಣಂ ಕೃಪಂ ದ್ರೋಣಿಂ ದುರ್ಯೋಧನ ವಿಂಶತಿ ಅಸ್ಮಿನ್ ಯಜ್ಞೇ ಭವಂತೋ ಮಾಂ ಗೃಹಂತು ಸರ್ವಶಃ ವಯಸ್ಸಾದವರು ಅವ್ರಿಗೇನು ಪೋರ್ಟ್ಫೋಲಿಯೋ ಕೊಡದಿದ್ದರೆ ಹಿಂಸೆ ಬರುತ್ತೆ ಕೊಟ್ಟರೆ ಅವ್ರ ಕೈ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಅವರಿಗೆ ಸೂಪರ್ವೈಸರಿ ಕಮಿಟಿ ಅಂತ ಮಾಡಿ ಹಾಕಿಬಿಡುವುದು ಸೂಪರ್ವೈಸರಿ ಅಂದರೆ ಸುಮ್ಮನೆ ಹೆಸರಿಗೆ ಗೌರವಕ್ಕೋಸ್ಕರವಾಗಿ ಹೊರತು ಏನು ಬಾಯಿ ಬಿಚ್ಚತಕ್ಕವರಲ್ಲ ಈ ಕಡೆಯಲ್ಲಿ ಭಕ್ಷ್ಯಭೋಜ್ಯಾಧಿಕಾರೇಶು ದುಶ್ಯಾಸನಮಯೋಜಯತ್ ಪ್ರತಿನಿತ್ಯ ಎಷ್ಟು ಟಿನ್ನು ಎಷ್ಟು ಟನ್ನು ತುಪ್ಪ ಬೇಕು ಭಕ್ಷ್ಯ ಭೋಜ್ಯ ಮಾಡಿಸ್ಬೇಕು ಸಿಹಿ ಏನು ಖಾರ ಏನು ಅಡುಗೆ ಪದಾರ್ಥ ಏನು ಅದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಅಡುಗೆ ಕೈಯಿಂದ ಮಾಡಿಸಿ ವಿತರಣೆ ಮಾಡಿಸುವ ಅಧಿಕಾರದಲ್ಲಿ ದುಶ್ಯಾಸನನನ್ನು ಇಟ್ಟರು ಎಲ್ಲ ಬಿಟ್ಟು ದುಶ್ಯಾಸನ ಹಾಕಿಟ್ಟು ಹೊಟ್ಟೆ ಬಾಕ ಅವನು ಅವನಿಗೆ ಬೇರೆ ಕಮಿಟಿ ಕೊಟ್ಟಿದ್ರೆ ನನಗೆ ಸರಿಯಾಗಿ ಊಟ ಹಾಕಲಿಲ್ಲ ಅಂತ ಆಮೇಲೆ ಹೋಗಿ ಗಲಾಟೆ ಮಾಡ್ತಾನೆ ಆದ್ದರಿಂದ ಅಡುಗೆಯವರು ತಿಂದು ಮಿಕ್ಕ ಮೇಲೆಯೇ ಉಡಿಯವರು ಬಡಿಸುವಂತೆ ಅವನು ಅಲ್ಲೇ ನಿಂತ್ಕೊಂಡೆಲ್ಲ ನೋಡಲಿ ಅಂತ ಅವನಿಗೆ ಹಾಕಿದ್ದಾರೆ ಪರಿಗ್ರಹೆ ಬ್ರಾಹ್ಮಣಾನಾಂ ಬಂದ ಬ್ರಾಹ್ಮಣರಿಗೆ ಸ್ವಾಗತ ಮಾಡುವ ಕೆಲಸಕ್ಕೆ ಅಶ್ವತ್ಥಾಮ ಮುಕ್ತವಾನಿ ಅಶ್ವತ್ಥಾಮನಿಗೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಪ್ರತಿ ಪೂಜಾರ್ಥಂ ದೊರೆಗಳು ಬಂದವರನ್ನು ಸ್ವಾಗತ ಮಾಡುವುದಕ್ಕೆ ಸಂಜಯಂ ಜಯತ್ ಸಂಜಯನ ಇಟ್ಟಿದ್ದಾರೆ ಕೃತಾಕೃತ ಪರಿಜ್ಞಾನೇ ಏನಾಯಿತು ಏನಾಗಲಿಲ್ಲ ಎಚ್ಚರಿಕೆಯಿಂದ ನೋಡುವುದಕ್ಕೆ ಸೂಪರ್ವೈಸರ್ ಭೀಷ್ಮ ದ್ರೋಣವು ಮಹಾಮತಿ ಭೀಷ್ಮ ದ್ರೋಣನಿಟ್ಟಿದ್ದಾರೆ ಹಿರಣ್ಯಸ ಸುವರ್ಣಸ ರತ್ನಾನಾಂಚನ ವೀಕ್ಷಣೆ ಎಷ್ಟೋ ಜನ ಬಂಗಾರ ತಂದು ಕೊಟ್ಟರು ಬಂಗಾರದಲ್ಲಿ ನೂರಾರು ಜಾತಿ ಇವತ್ತು ನಾವು ಒಂದೇ ಬಿಡ್ತೇವೆ ಮಣಿರತ್ನಗಳನ್ನು ಕೊಡ್ತಾರೆ ವಜ್ರದಲ್ಲಿ ಐವತ್ತು ಜಾತಿ ಮಾಣಿಕ್ಯದಲ್ಲಿ ಐವತ್ತು ಜಾತಿ ಪಚ್ಚಕಲ್ನಲ್ಲಿ ಐವತ್ತು ಜಾತಿ ಅದೆಲ್ಲ ದೊಡ್ಡ ಶಾಸ್ತ್ರಗಳು ಜಮಾಲಜಿ ಅಂತ ಹೇಳ್ತೇವೆ ಅದು ಎಲ್ಲಿ ಬಂದು ಕೊಟ್ಟವ್ರು ಒಂದೇ ರಾಶಿ ಕೊಡೋದಿಲ್ಲ ಹಾಗೆ ಭತ್ತದಲ್ಲಿ ನೂರಾರು ಜಾತಿ ಇರ್ತದೆಯೋ ಅವುಗಳನ್ನು ವಿಂಗಡಿಸಿ ಅದೇ ಜಾತಿಯಲ್ಲಿ ಹಾಕಬೇಕಲ್ಲ ರತ್ನ ಪರೀಕ್ಷಣೆ ಕೆಲಸಕ್ಕೆ ಕೃಪಾಚಾರ್ಯನನ್ನು ಹಾಕಿದ್ದಾರೆ ಏನು ಕೊಟ್ಟರು ಕ್ಷತ್ತ ವ್ಯಯಕರಹ ಆಸೀತಿ ಖರ್ಚು ಮಾಡುವ ವೆಚ್ಚದ ವಿಭಾಗಕ್ಕೆ ವಿದುರನನ್ನಿಟ್ಟಿದ್ದಾರೆ ವಿದುರ ನೋಡ್ತಾ ಯಾಕೆಂದರೆ ಒಂದೊಂದು ಬಿಡುಗಾಸು ಪೋಲಾಗಬಾರದು ಆಮೇಲೆ ದುರ್ಯೋಧನಸ್ತು ದುರ್ಯೋಧನಿಗೇನು ಪೋರ್ಟ್ಫೋಲಿಯೋ ಕೊಟ್ಟರು ಎಲ್ಲ ಕಳ್ಳ ಕೃಷ್ಣ ಮಾಡಿದ ಏರ್ಪಾಡುಗಳು ಯಾರ್ಯಾರು ತಂದು ತಂದು ಐಶ್ವರ್ಯವನ್ನು ಕೊಡ್ತಾರೆ ಅವರ ಕಡೆಯಿಂದ ಐಶ್ವರ್ಯಗಳಲ್ಲಿ ಲೆಕ್ಕಾಚಾರ ಬರ್ಕೊಳ್ಳೋ ಕೆಲಸ ಒಂದು ಮದುವೆಯಲ್ಲಿ ಈ ಮುಯಿ ಮಾಡುವುದು ಅಂತಾರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಕೂರಿಸಿರ್ತಾರೆ ಆ ಕಡೆ ಈ ಕಡೆಯಲ್ಲಿ ಅವರೇನು ಕೊಟ್ಟರು ಇವರೇನು ಕೊಟ್ಟರು ಅವ್ರಿಗೆ ಅವ್ರ ಮೇಲೆ ಬರೆದಿರೋದಿಲ್ಲ ಕೆಲವರು ಇವರೊಂದು ಪುಸ್ತಕದಲ್ಲೆಲ್ಲ ಬರ್ಕೊಳ್ಬೇಕು ಯಮನಪ್ಪ ಬಂದ ಅವನ ದ್ರುಪದ ಏನು ಕೊಟ್ಟ ವಿರಾಟ್ ರಾಜ ಬಂದ ಅವನೇನು ಕೊಟ್ಟ ಶಲ್ಯ ಬಂದ ಏನು ಕೊಟ್ಟ ಅದನ್ನು ಬರೆದುಕೊಳ್ಳುವ ಕೆಲಸ ದುರ್ಯೋಧನನಿಗೆ ಅವನಿಗೆ ಯಾತಕ್ಕೆ ಕೊಟ್ಟರು ಅಂದರೆ ಪಾಂಡವರ ಐಶ್ವರ್ಯ ಎಷ್ಟೊಂದು ವೃದ್ಧಿ ಆಯಿತು ಅಂತ ಹೊಟ್ಟೆ ಉರ್ಕೊಂಡು ಇಲ್ಲೇ ಸಾಯಿಲಿ ಎಂಬುದಕ್ಕೋಸ್ಕರವಾಗಿ ಅಲ್ಲ ಹಾಗೆ ಹೋಗಿ ಹೇಳ್ತಾನೆ ತನ್ನ ತಂದೆ ಹತ್ರ ಅಯ್ಯೋ ಬರೆದು ಬರೆದು ನನ್ನ ಕೈ ಹಾಳಾಗಿ ಹೋಯಿತು ಅಂತ ಇಷ್ಟೆಲ್ಲ ಕಮಿಟಿ ಮಾಡಿ ಕುಂತಿ ಸಾಧ್ವಿ ಚ ಗಾಂಧಾರಿ ಸ್ತ್ರೀಣಾಂ ಕುರುವಂತಿ ಜಾರ್ಚನಂ ವಿಧಿಯಾಗಿದ್ದರು ಕುಂತಿಗೊಂದು ಕೆಲಸ ಕೊಟ್ಟರು ಗಾಂಧಾರಿಗೊಂದು ಕೆಲಸ ಕೊಟ್ಟರು ಬಂದ ಸ್ತ್ರೀಯರನ್ನೆಲ್ಲ ಸುಮಂಗಲಿಯರನ್ನು ಅಮಂಗಲಿಯರನ್ನು ಸ್ವಾಗತ ಮಾಡಿ ಬಿಡಾರಗಳಿಗೆ ಕಳಿಸಿ ಅವರಿಗೆಲ್ಲ ಸೀರೆ ಕುಪ್ಸ ಕೊಟ್ಟು ಒಡವೆ ವಸ್ತ್ರಗಳನ್ನು ಕೊಟ್ಟು ಅನ್ಯ ಸರ್ವ ಸ್ನುಷಾಸ್ತಾಸ್ತಾಂ ಸಂದೇಶಂ ಯಾಂತು ಮಾಶಿರಂ ಬೇರೆ ಬೇರೆ ರಾಜಕುಮಾರಿಯರು ಬರ್ತಾರೆ ಸೊಸೆಯಂದ್ರು ಬರ್ತಾರೆ ಅವರೆಲ್ಲರನ್ನು ಗೌರವಿಸುವ ಕೆಲಸವನ್ನು ಈ ಸ್ತ್ರೀಯರಿಗೂ ಕೊಟ್ಟಿದ್ದಾರೆ ಇನ್ನೊಂದೇ ಒಂದು ಕೆಲಸ ಉಳಿಯಿತು ಬ್ರಾಹ್ಮಣೋತ್ತಮರು ದೇವರ್ಷಿಗಳು ಬ್ರಹ್ಮರ್ಷಿಗಳು ಯಾರ್ಯಾರು ಬರ್ತಾರೆ ನಾರದರು ಬರ್ತಾರೆ ಪರಶುರಾಮರು ಬರ್ತಾರೆ ಸ್ವಯಂ ವೇದವ್ಯಾಸರು ಬರ್ತಾರೆ ಸಪ್ತರ್ಷಿಗಳು ಬರ್ತಾರೆ ಅವರೆಲ್ಲರ ಪಾದಗಳನ್ನು ತೊಳೆದು ಧರ್ಮರಾಜನಿಗೆ ತನಗೆ ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಳುವ ಕೆಲಸವನ್ನು ಸ್ವಯಂ ಕೃಷ್ಣ ಇಟ್ಟುಕೊಂಡಿದ್ದಾನೆ ಚಾರಣಕ್ಷಾಳ ಚರಣಕ್ಷಾಳನೇ ಕೃಷ್ಣ ಬ್ರಾಹ್ಮಣಾನಾಂ ಸ್ವಯಂ ಹ್ಯಭೂತಿ ಸರ್ವಲೋಕ ಸಮಾವೃತ್ತ ಪಿಪ್ರೀಷು ಫಲಮುತ್ತಮಂ ಇದು ಸಣ್ಣ ಕೆಲಸ ಅಂದ್ಬಿಡ್ತೇವೆ ನಾವು ಬ್ರಾಹ್ಮಣರ ಪಾದ ತೊಳೆಯೋ ಕೆಲಸ ಇನ್ನೊಬ್ಬರು ಕೊಡಬಾರ್ದಾಗಿತ್ತು ಅಂದರೆ ಧರ್ಮರಾಜನಿಗೆ ಆಪತ್ತು ಬರಬಹುದಾಗಿದ್ದು ಅಲ್ಲಿ ನಾವು ಬಂದುವೂ ಸರಿಯಾಗಿ ಕಾಲು ತೊಳಿಲಿಲ್ಲ ಅಂತ ಒಬ್ಬರು ದೂರ್ವಾಸ ಜಗಳ ಹತ್ತಿದ್ರೆ ದೂರ್ವಾಸರು ಕೋಪ ಬಂದರೆ ಏನಾಗತ್ತಿತ್ತು ಅದಕ್ಕೋಸ್ಕರವಾಗಿ ತೃಪ್ತಿಕರವಾಗಿ ಪಾದವನ್ನು ತೊಳೆದು ಬಂದರ ಒಳಗೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ ನೋಡಪ್ಪ ಕುರ್ಚಿ ಹಾಕ್ಕೊಡು ಬಂದಿದ್ದಾರೆ ಋಷಿಗಳು ಈ ಕೆಲಸವನ್ನು ಸ್ವಯಂ ಕೃಷ್ಣ ಮಾಡಿದ್ದಾನೆ ಅಲ್ಲಿಂದಾಸಿಗೆ ಯಾಗ ಆರಂಭವಾಯಿತು ಇದರ ಪೂರ್ಣಾಹುತಿ ನಡೀಬೇಕಾದ ದಿವಸ ಸ್ವಯಂ ವೇದವ್ಯಾಸರ ನಿಷ್ಕರ್ಷ ಮಾಡಿದ ಮುಹೂರ್ತ ಮಾರ್ಗಶಿರ ಮಾಸ ಅಮಾವಾಸ್ಯೆ ಬುಧವಾರ ಜ್ಯೇಷ್ಠ ಮೂಲ ನಕ್ಷತ್ರ ಸಂಧಿಯಲ್ಲಿ ಇದು ನಡೆಯಿತು ಇವತ್ತಿನ ಲೆಕ್ಕಾಚಾರದಲ್ಲಿ ಕ್ರಿಸ್ತಪೂರ್ವ ಮೂರು ಸಾವಿರದ ಎಂಬತ್ತ್ಮೂರನೇ ವರ್ಷಕ್ಕೆ ಸಲ್ಲುವ ಆಗ ನವೆಂಬರ್ ತಿಂಗಳಿದ್ದರೆ ಅದು ಹೇಗೆ ನಡೆಯಿತು ಅನ್ನೋದನ್ನು ಕೊಡ್ತಾರೆ ಅದು ಎಷ್ಟು ವರ್ಷ ಕಾಲ ನಡೆಯಿತು ಯಾಗ ಲೆಕ್ಕಾಚಾರವನ್ನೆಲ್ಲ ಈಗಿನ ವಿದ್ವಾಂಸರು ಲೆಕ್ಕ ಹಾಕಿದ್ದಾರೆ ಏನು ನಡೆಯಿತು ನಡೆಯಿತು ವಿದ್ವಾಂಸರು ಯಜ್ಞಭೂಮಿಯ ನಾಲ್ಕು ಮೂಲಗಳಲ್ಲಿ ಕೂತ್ಕೊಂಡು ವೇದಗಳನ್ನು ಪಡಿಸಿದ್ದೇನು ಇತಿಹಾಸಗಳನ್ನು ಪಡಿಸಿದ್ದೇನು ವಾಕ್ಯಾರ್ಥ ಮಾಡಿದ್ದೇನು ಚರ್ಚೆ ಮಾಡಿದ್ದೇನು ಒಬ್ಬರೊಬ್ಬರನ್ನ ಆಲಂಗಿಸಿದ್ದೇನು ಬೇರೆ ಬೇರೆ ಊರಿನವರು ವಿದ್ವಾಂಸರು ಸಹಸ್ರಗಟ್ಟಲೆ ಬಂದಿದ್ದಾರೆ ಆ ವೈಭವವನ್ನು ಕುರಿತು ಮುಂದೆ ಒಂದು ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ ಅದರ ಸಂಕ್ಷೇಪ ಇಲ್ಲೇ ಮಾಡಿಬಿಡೋದು ವಾಸಿ ಎಂಬತ್ತು ಸಾವಿರ ಸ್ನಾತಕ ಗೃಹಸ್ಥರು ಯುಧಿಷ್ಠರಿಂದ ಪೋಷಿತರಾಗಿದ್ದರು ಸ್ನಾತಕರು ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ವೇದ ಓದುವಾಗ ಅದರಲ್ಲಿ ಕ್ರಮಪಾಠ ಅಲ್ಲಿಂದಾಚೆಗೆ ಘನಪಾಠ ಜಟಾಪಾಠ ಎಷ್ಟೋ ತರಹ ಇರ್ತದೆ ಒಂದು ಶಾಸ್ತ್ರ ಓದಿದ್ದವರು ಎರಡು ಓದಿದ್ದವರು ಮೂರು ಓದಿದ್ದವರು ನಾಲ್ಕು ಶಾಸ್ತ್ರ ಕಲ್ತಿದ್ದವರು ಈ ಸ್ನಾನ ಅನ್ನೋ ಶಬ್ದ ಆ ಸ್ನಾನ ಅಂದರೆ ಅವಭೃತ ಸ್ನಾನ ಒಂದು ಶಾಸ್ತ್ರವನ್ನು ಓದಿ ತೀರ್ಥ ಸ್ನಾನ ಮಾಡಿದವರಿಗೆ ಅದಕ್ಕೆ ಸ್ನಾತಕರು ಇವತ್ತು ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಒಬ್ಬರೂ ಸ್ನಾನ ಮಾಡೋದಿಲ್ಲ ಸ್ನಾತಕೋತ್ತರ ಅಂತ ಹೇಳ್ತೇವೆ ಅದು ಮಾತ್ರ ಉಳ್ಕೊಂಡಿದೆಯೇ ಹೊರತು ಈ ಯಾತಕ್ಕೆ ಸ್ನಾನ ಮಾಡ್ತಾರೆ ಅನೇಕರಿಗೆ ಗೊತ್ತಿಲ್ಲ ಅಂಥ ಎಂಬತ್ತು ಸಾವಿರ ಬ್ರಾಹ್ಮಣರು ಗೃಹಸ್ಥರು ಯುಧಿಷ್ಠರನಿಂದ ಪೋಷಿತರಾಗಿದ್ದರು ಎಲ್ಲರಿಗೂ ದಿವಸವೂ ಬಂಗಾರ ತಟ್ಟೆಯಲ್ಲಿ ಊಟ ಹಾಕ್ತಿದ್ದರು ಒಮ್ಮೆ ತಟ್ಟೆ ಕೊಟ್ಟು ಊಟ ಹಾಕಿದರೆ ಆ ತಟ್ಟೆ ಅವರಿಗೆ ಕೊಡ್ತಕ್ಕದ್ದು ಮತ್ತೆ ಬೇರೆ ತಟ್ಟೆ ಕೊಡ್ತಿದ್ರು ಮರುದಿವಸಕ್ಕೆ ಯುಧಿಷ್ಠರ ಸಹಾಯಕರಿಗೆ ಮೂವತ್ತು ಜನ ದಾಸದಾಸಿಯರಿದ್ದರು ಹತ್ತು ಸಾವಿರ ಜನ ದಿನ ಅಲ್ಲಿ ಸಾಮಾನ್ಯರು ಭೋಜನ ಮಾಡ್ತಾ ಇದ್ದರು ಕಾಂಭೋಜರಾಜ ಇತ್ತದ್ದು ಕದಲಿ ಜಾತಿಯ ಕುದುರೆಗಳು ಅಲ್ಲಿದ್ದವು ಕೃಷ್ಣ ಶ್ಯಾಮ ಕಂಬಳಿಗಳನ್ನು ಕೊಟ್ಟಿದ್ದರು ಸಾವಿರ ಸಾವಿರ ಆನೆಗಳು ಒಂಟೆಗಳು ಕುದುರೆಗಳು ಬಳುವಳಿ ಕಂಬಳಿಗಳ ಅಳತೆಗಳ ಲೆಕ್ಕವೇ ಇಲ್ಲ ನಾನೇ ಲೆಕ್ಕ ಬರದೆ ಅಂತ ದುರ್ಯೋಧನ ತಂದೆ ಹತ್ರ ತಾನೇ ವಾಟದಾನ ದೇಶದ ಬ್ರಾಹ್ಮಣರು ಗೋಮಂತದವರು ಇವತ್ತು ಗೋವಾ ಅಂದು ಬಿಡ್ತೇವೆ ಅಲ್ಲಿ ಬೇಕಾದಷ್ಟು ಸಾವಿರ ಸಾವಿರ ಬ್ರಾಹ್ಮಣರು ದೊಡ್ಡ ದೊಡ್ಡ ಮಠಗಳಿದ್ದವು ಮೂರು ಕರುವ ಕರುವ ಅಂದ್ರೆ ಒಂದು ಅಳತೆ ಬಲಿಭಾಗಗಳನ್ನು ತಂದು ಬಾಗಿಲಲ್ಲಿ ದೊರೆಗಳಾದವರು ಒಳಗೆ ಪ್ರವೇಶ ಮಾಡಬೇಕಾದ್ರೆ ಬಾಗಿಲು ಕಾಯೋನು ಕೇಳೋರು ಏನು ತಂದಿದ್ದೀರಿ ಅಂತ ಬೆಳ್ಳಿ ತಂದಿದ್ದೆ ಬೆಳ್ಳಿ ಆದರೆ ಬೇಡ ಹೋಗಿ ಅಂತಿದ್ರು ಬಂಗಾರ ತಂದಿದ್ದೆ ಅಯ್ಯೋ ಬಂಗಾರ ಬೇಡ ಅಪರೂಪ ವಸ್ತುಗಳನ್ನು ತಂದಿದ್ದು ಅವ್ರು ಮಾತ್ರ ಒಳಗೆ ಬಿಡುತ್ತಿದ್ದರು ಅದು ಹತ್ತು ಸಾವಿರ ಅಡಿ ಉದ್ದ ಹತ್ತು ಸಾವಿರ ಅಡಿ ಆಗಲ್ಲ ಆ ಯಾಗದ ಪ್ರಮಾಣಕ್ಕೆ ಅದು ಸಣ್ಣ ಪ್ರದೇಶ ಬ್ರಾಹ್ಮಣರು ಕೂಡ ಅಪರೂಪದ ದಂತದ ಪದಾರ್ಥಗಳನ್ನು ತಂದು ಜಪಮಣಿಗಳನ್ನು ತಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತೇವೆ ಸ್ವಲ್ಪ ಒಳಗೆ ಬಿಡಿ ಅಂತ ಗೋಗರದು ಒಳಗೆ ಪ್ರವೇಶವನ್ನು ಪಡೆಯುತ್ತಾ ಇದ್ದರು ಕೆಲವರು ಬಂಗಾರದ ಕಮಂಡಗಳನ್ನು ತಂದರೂ ಪ್ರವೇಶ ಸಿಕ್ಕಲಿಲ್ಲ ಸ್ವಯಂ ಸಮುದ್ರರಾಜನೇ ಮಧುವನ್ನು ಕಲಶಗಳಲ್ಲಿ ತಂದಿದ್ದ ಕಂಚಿನ ಪಾತ್ರಗಳಲ್ಲಿ ಇಂದ್ರನಿಗೆ ದಾನ ಕೊಡುವಂತೆ ಕೃಷ್ಣನೇ ಪಾಂಚಜನ್ಯದಿಂದ ಈ ಧರ್ಮರಾಜನನ್ನು ದ್ರೌಪದಿಯನ್ನು ಬಂಗಾರದ ಪೀಠದಲ್ಲಿ ಕೂರಿಸಿ ತನ್ನ ಪಾಂಚಜನ್ಯ ಶಂಖದಿಂದ ಬಂಗಾರದ ಕೊಳಕ ಪಾತ್ರೆಯಲ್ಲಿ ತುಂಬಿದ್ದ ಅಮೃತವನ್ನು ಕ್ಷೀರವನ್ನು ತೆಗೆದು ಆ ಮುಡಿಯ ಮೇಲೆ ಸೇಚನೆ ಮಾಡಿ ಪಟ್ಟಾಭಿಷೇಕ ಮಾಡ್ತಾನೆ ಇಂಥದ್ದೊಂದು ಚಿತ್ರವನ್ನು ಯಾರು ಬರೆಯಬೇಕು ಧರ್ಮರಾಜ ರಾಸೋಯಂ ಯಾಗದ ಪವಿತ್ರತೆ ದ್ರೌಪದಿ ತಲೆಯ ಮೇಲೆ ಕೃಷ್ಣನ ಕೈಯಿಂದ ಕ್ಷೀರಾಭಿಷೇಕ ಅಂತಹ ಪವಿತ್ರವಾದ ಮುಡಿಗೆ ದುಶ್ಯಾಸನ ಮುಂದೆ ಕೈ ಹಾಕ್ತಾನೆ ಮಹಾಭಾರತ ಯುದ್ಧ ಆಗಿ ಒಂದು ಯುಗವೇ ಕ್ಷಯವಾಗುತ್ತೆ ಜನ ಸಾಯ್ತಾರೆ ಸಾಯದೆ ಏನು ಮಾಡ್ತಾರೆ ಭೀಮಾರ್ಜುನ ನಕುಲ ಸಹದೇವರ ದಿಗ್ವಿಜಯ ವಸ್ತು ಸಂಗ್ರಹವನ್ನು ಲೆಕ್ಕ ಬರೆಯುವವರೇ ಇಲ್ಲ ಉತ್ತರಕ್ಕೆ ಹೋದವರೇ ಇರಲಿಲ್ಲ ಒಂದು ಹತ್ತು ಸಾವಿರ ಜನರಿಗೆ ಒಂದು ಪಂಕ್ತಿ ಊಟವಾದರೆ ಅರಮನೆಯಲ್ಲಿ ದೂತ ಒಬ್ಬ ಒಂದು ಸಲ ಒಂದು ಶಂಖ ಭೋಮ್ ಅಂತ ಊದ್ತಾ ಇದ್ದ ಆ ರಾಜಶೂ ಯಾಗ ನಡೆದ ದಿವಸ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತಮಾನ ತನಕ ಆ ಶಂಖ ಊದೋ ಕೆಲಸ ನಿಲ್ಲಲೇ ಇಲ್ಲ ಅಂದರೆ ಎಷ್ಟು ಜನ ಇರ್ಬೋದು ಎಷ್ಟೊಂದು ನಡೆದಿರ್ಬೋದು ಎಷ್ಟು ಭೋಜನ ಆಗಿರಬೇಕು ಎಲ್ಲರಿಗೂ ಅನ್ನ ತೃಪ್ತಿ ವಸ್ತ್ರ ತೃಪ್ತಿ ಸಕಲ ವಿಧ ತೃಪ್ತಿ ಉಂಟಾಯಿತು ಸ್ವಯಂ ನಾರದರು ಬಂದಿದ್ದಾರೆ ಸ ಸಂತೋಷಪಟ್ಟಿದ್ದಾರೆ ಯಜ್ಞ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು ಆ ಸಾಯಂಕಾಲ ಒಂದು ಆಶ್ಚರ್ಯವಾಯಿತು ಈ ರಾಜಸೂಯದ ಕೊನೆಯಲ್ಲಿ ಒಂದು ಪಗಡೆ ಆಟವನ್ನು ಆಡುವುದು ಪದ್ಧತಿ ಅಂತ ಹೇಳಿದವು ಶಾಸ್ತ್ರವಿಹಿತವಾದದ್ದು ಅದಕ್ಕೆ ಮುಂಚೆ ಇನ್ನೊಂದಿತ್ತು ಯಾವುದು ಅಂದರೆ ಅಗ್ರಪೂಜೆ ಅಂತ ಒಂದು ಅಲ್ಲಿ ಸೇರಿದ್ದ ಸಮಸ್ತ ಕ್ಷತ್ರಿಯರು ಬ್ರಾಹ್ಮಣರು ಬಂಧುಗಳು ಹಿರಿಯರು ಅವರೆಲ್ಲರಲ್ಲಿ ಅತ್ಯಂತ ಯೋಗ್ಯನು ಯುಗಪುರುಷನು ಎಲ್ಲರ ಗೌರವಕ್ಕೆ ಪಾತ್ರನಾದವನು ಆದ ಒಬ್ಬನೇ ಒಬ್ಬ ಮಹಾನುಭಾವನಿಗೆ ಪಾದವನ್ನು ತೊಳೆದು ಆ ಪಾದತೀರ್ಥವನ್ನು ಎಲ್ಲರೂ ತಲೆಯಲ್ಲಿ ಪ್ರೋಕ್ಷಿಸಿಕೊಳ್ಳಬೇಕಾದ್ದು ಇದು ಅಗ್ರ ಪೂಜೆ ಬಂತು ಇಲ್ಲಿ ಕಷ್ಟ ಯಾರಿಗೆ ಮಾಡೋದು ಅಗ್ರ ಪೂಜೆಯನ್ನು ನಿರ್ಣಯ ಮಾಡಬೇಕಲ್ಲ ಒಂದು ಒಂದು ರಾಷ್ಟ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಯಾವ ರಾಜ್ಯದಲ್ಲಿ ಯಾವ ಮುಖ್ಯ ಇದರಲ್ಲಿಯೇ ಗಲಾಟೆ ಮಾಡ್ತೇವೆ ನೋಡ್ತೇವೆ ಅದು ಒಂದೇ ಜಾಗ ಸಹದೇವ ಎದುರಿಂತುಕೊಂಡ ಸಭೆಯಲ್ಲಿ ಯುಧಿಷ್ಠಿಟ ಒಂದು ಕಡೆ ಎದ್ದುಕೊಂಡ ಕೈ ಮುಗಿದ ಭೀಷ್ಮನಿಗೆ ಕೇಳ್ದ ಉಳಿದವರಿಗೆಲ್ಲ ಕೇಳ್ದ ಮಹಾನುಭಾವರೇ ಎಲ್ಲ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ ಯಾಗವನ್ನು ಈಗ ಈ ಯಾಗದಲ್ಲಿ ಅಗ್ರಪೂಜೆಯನ್ನು ಕಸ್ಮೈ ಭವಾನ್ ಮನ್ಯತೆ ಅರ್ಘ್ಯಂ ಅರ್ಘಾಂಧ್ರ ಪೂಜೆ ಅರ್ಘ್ಯಾಂಧ್ರ ಪೂಜೆಗಾಗಿ ಕೊಡಲ್ಪಡುವ ವಸ್ತು ಅರ್ಘ್ಯಾಂಧ್ರ ತೀರ್ಥ ಅಲ್ಲ ಅನರ್ಘವಾದದ್ದು ಅಂತೇವೆ ಬೆಲೆ ಇಲ್ಲದೆ ಇದ್ದದ್ದು ಈ ಬೆಲೆ ಕಟ್ಟುವ ಕೆಲಸ ಯಾರಿಗೆ ನಾವು ಪೂಜೆ ಮಾಡಬೇಕು ಉಪನೀಯಮಾನಂ ಯುಕ್ತಂಚ ತನ್ಮೇ ಬ್ರೂಹಿ ಪಿತಾಮಹ ತಟ್ಟೆಯಲ್ಲಿ ತಂದಿದ್ದಾರೆ ಅಲ್ಲಿ ಕೊಡ್ತಕ್ಕ ಅಗ್ರಿಪೂಜೆ ಸಾಮಗ್ರಿ ಏನಿತ್ತು ಪಟ್ಟು ಪೀತಾಂಬರ ವಸ್ತ್ರ ಅದ್ರ ಜೊತೆಗೆ ಬೇಕಾದಷ್ಟು ಭೂಹನ ಭೂಷಣಗಳು ಬಂಗಾರದ ಕಲಶ ಅದರಲ್ಲಿ ನವರತ್ನ ಖಚಿತವಾದದ್ದು ಬಹಳ ದೊಡ್ಡ ಹರಿವಾಣ ತಟ್ಟೆ ಆ ತಟ್ಟೆಯಲ್ಲಿ ಆ ಶ್ರೇಷ್ಠ ಪುರುಷನಿಗೆ ಪಾದವನ್ನು ತೊಳೆಯಬೇಕು ಆ ತೀರ್ಥದಿಂದ ಇಷ್ಟೇ ಅಗ್ರಿ ಪೂಜೆ ಮಾಡಿ ಅವನಿಗೆ ಅರ್ಚನೆ ಮಾಡಬೇಕು ಯಾರಿಗೆ ಮಾಡಬೇಕು ಅಂತ ಧರ್ಮರಾಜ ಕೇಳಿದ ಬಿಚ್ಚು ಕತ್ತಿ ಹಿಡ್ಕೊಂಡು ಅವನ ಹಿಂದೆ ನಿಂತಿದ್ದಾನೆ ಸಹದೇವ ಭೀಷ್ಮ ಮೇಲಕ್ಕೆದ್ದ ಇದರಲ್ಲಿ ಸಂಶಯವೇನೋ ಧರ್ಮರಾಜ ತಥೋ ಭೀಷ್ಮ ಶಾಂತನವಃ ಬುದ್ಧ ನಿಶ್ಚಿತ್ಯ ವೀರ್ಯವಾನಿ ಅಮನ್ಯತ ತದಾ ಕೃಷ್ಣಂ ಅರ್ಹಣೀಯತಮಂ ಭುವಿ ಅರ್ಹಣೀಯ ಅರ್ಹಣೀಯತಮಂ ಕೃಷ್ಣನಿಗಿಂತ ಯಾರಿಗಪ್ಪ ಪೂಜೆ ಮಾಡಬೇಕು ಈ ಲೋಕದಲ್ಲಿ ಅವನೇ ಶ್ರೇಷ್ಠನಾದವನಿಗೆ ಅವನಿಗೆ ಮಾಡಿಬಿಡು ಅಂತ ಅಲ್ಲಿಯೇ ಹೇಳಿಬಿಟ್ಟ ಅಲ್ಲಿ ಎಲ್ಲರೂ ಅನುಮೋದ ಮಾಡಿಬಿಟ್ರು ಅರ್ಹಣೀಯ ತಮಂ ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅರ್ಹಣೀಯ ಅಂದರೆ ಪೂಜೆಗೆ ಅರ್ಹನಾದವನು ಅರ್ಹಣೀಯ ಅರ್ಹಣೀಯ ತರಾಹ ಅರ್ಹಣೀಯ ತಮಾಹ ಇದು ಇಂಗ್ಲೀಷಲ್ಲಿ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಮೂರು ಡಿಗ್ರಿ ಅರ್ಹಣೀಯತಮ ಅಂದರೆ ಕೃಷ್ಣ ಅಂದರು ಅರ್ಹಣೀಯರು ಬ್ರಾಹ್ಮಣರು ಯಾಕೆ ದೇವತಾ ಪ್ರಸಾದ ಹೇತುತ್ವಾತಿ ಬ್ರಾಹ್ಮಣರು ಪೂಜೆ ಮಾಡಿದರೆ ದೇವತೆಗಳು ಪ್ರಸನ್ನರಾಗ್ತಾರೆ ಇವರು ಅರ್ಹಣೀಯರು ಅರ್ಹಣೀಯ ತರಾಹ ದೇವಾಹ ದೇವತೆಗಳಿಗೆ ಪೂಜೆ ಮಾಡೋದು ಇನ್ನೂ ಶ್ರೇಷ್ಠ ಕಾಮಪೂರಕತ್ವಾತಿ ಇಷ್ಟಾರ್ಥ ಸಿದ್ಧಿ ಮಾಡ್ತಾರೆ ಅರ್ಹಣೀಯತಮಂ ಆತ್ಮ ಸರ್ವಸ್ಯ ಎಲ್ಲ ದೇವತೆಗಳಿಗೂ ಮನುಷ್ಯರಿಗೂ ಚರಾಚರ ವಸ್ತುಗಳಿಗೂ ಅಂತರಾತ್ಮನಾದವನು ಭಗವಂತ ಅಂತ ಭಗವಂತನಿಗೆ ಪೂಜೆ ಮಾಡಿದರೆ ಈ ಪೂರ್ತಿ ನಡೆದು ಹೋಗುತ್ತೆ ಎಂಬುದಾಗಿ ಅಗ್ರಪೂಜೆ ಯಾರು ಮಾಡಬೇಕು ಅಂತ ಕೇಳಿದರು ನಾಮ ಜಗತ್ಕೋಶ ಪ್ರಕಾಶನ ವಿಶಾರದೆ ಅಭ್ಯುದ್ಗತೆ ಸಹಸ್ರಾಂಶ ವಿಭಾಸಂತೆ ಗ್ರಹಾದಯ ಅಧಿಕ ಪಾಠದಲ್ಲಿ ಭೀಷ್ಮ ಹೇಳ್ತಾನೆ ಅಲ್ಲ ಸೂರ್ಯ ಉದಿಸಿದರೆ ಜಗತ್ತೆಂಬ ತಾವರೆ ಪದ್ಮವೇ ಅರಳುತ್ತೆ ಸೂರ್ಯ ಉದಿಸಿದ ಮೇಲೆ ಇನ್ಯಾರು ಪೂಜೆ ಮಾಡೋದು ಸೂರ್ಯನಿಗೆ ಪೂಜೆ ಮಾಡಬೇಕು ಗ್ರಹಗಳಿಗಲ್ಲ ನಕ್ಷತ್ರಗಳಿಗಲ್ಲ ಚಂದ್ರನಿಗಲ್ಲ ಆದ್ದರಿಂದ ಕೃಷ್ಣನಿಗೆ ಪೂಜೆ ಅಂತ ಭೀಷ್ಮ ಹೇಳ್ತಾನೆ ಒಡನೆಯೇ ಮಧುಪರ್ಕವನ್ನು ತಂದರು ಎಲ್ಲ ಸಿದ್ಧವಾಗಿತ್ತು ಪದಾರ್ಥ ಈ ಮಧುಪರ್ಕ ಮದುವೆಗಳಲ್ಲಿ ಒಂದು ಹುಡುಗಿ ತಂದೆಯಾದವನು ತನ್ನ ಅಳಿಯನೇ ಕೊಡಬೇಕು ಮಧುಪರ್ಕ ಮನೆಗೆ ಬಂದರೆ ದೊಡ್ಡವರಿಗೆ ಹಿರಿಯರಿಗೆ ಮಧುಪರ್ಕ ಪೂಜೆ ಮಾಡಬೇಕು ಮಧುಪರ್ಕ ಅಂದರೇನು ಒಂದು ಬೆಳ್ಳಿ ಬಟ್ಲಲ್ಲಿ ಶುದ್ಧವಾದ ನೀರು ಒಂದಷ್ಟು ಸಕ್ಕರೆ ಅದಕ್ಕೊಂದಷ್ಟು ತುಪ್ಪ ಒಂದಷ್ಟು ಮೊಸರು ಸಮಸಮವಾಗಿ ಬೆರೆಸಿ ಜೇನುತುಪ್ಪವನ್ನು ಹೆಚ್ಚಾಗಿ ಸೇರಿಸಿ ಅದರ ಜೊತೆಗೆ ಒಂದು ಎತ್ತನ್ನು ಕರುವನ್ನು ಆಡನ್ನು ಸೇರಿಸಿ ಕೊಟ್ಟರೆ ಇದಕ್ಕೆ ಮಧುಪರ್ಕ ಅಂತ ಹೆಸರು ಇದನ್ನು ಆಪಸ್ತಂಬರು ತಮ್ಮ ಧರ್ಮಸೂತ್ರಗಳಲ್ಲಿ ಹೇಳ್ತಾರೆ ನಮಗೆಲ್ಲ ಪದ್ಧತಿ ಬಿಟ್ಟು ಹೋಗಿದೆ ಕೊನೆ ಪಕ್ಷ ಜೇನುತುಪ್ಪವನ್ನಾದರೂ ಕೊಡಬೇಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿಥಿಗಳಾಗಿ ಮನೆಗೆ ಬಂದವರಿಗೆ ಜಗಲಿ ಮೇಲೆ ಕೂರಿಸಿ ಒಂದು ಮುದ್ದೆ ಬೆಲ್ಲವನ್ನು ಸ್ವಲ್ಪ ತೀರ್ಥವನ್ನು ಕೊಡುವುದು ಇವತ್ತಿಗೂ ಪದ್ಧತಿ ಇದೆ ಮಾಡಿಸ್ಕೊಳ್ಳಿ ಅಂತ ಅದು ಮಧುಪರ್ಕಕ್ಕೆ ಸಬ್ಸ್ಟಿಟ್ಯೂಟ್ ಇದ್ದ ಹಾಗೆ ಇಂಥದ್ದೊಂದು ಪೂಜೆ ಮೊದಲು ನಡೀಬೇಕು ಭೀಷ್ಮ ಏನು ಕೊಂಡಾಡ್ತಾನೆ ಕೃಷ್ಣನನ್ನ ಅದೇ ಶ್ಲೋಕ ಮತ್ತೆ ಬರ್ತದೆ ಅಸೂರ್ಯಮೇವ ಸೂರ್ಯೇಣ ನಿರ್ವಾತಮೇವ ವಾಯುಣ ಭಾಷಿತಂ ಹ್ಲಾದಿತಂ ಚೈವ ಕೃಷ್ಣೇನೇದಂ ಸದೋಹಿನಃ ತಸ್ಮೈ ಭೀಷ್ಮಭ್ಯನುಜ್ಞಾತಃ ಸಹದೇವ ಪ್ರತಾಪವಾನೆ ಸಿದ್ಧವಾಗಿದ್ದವನು ತಟ್ಟೆಗಿಟ್ಟೆ ತಗೊಂಬಂದ ಕೃಷ್ಣನಿಗೆ ಪಾದವನ್ನು ತೊಳೆದೇ ಬಿಟ್ಟ ಸಹದೇವ ಆ ಹೊತ್ತಿನಲ್ಲಿ ದೇವಲೋಕದಿಂದ ಪುಷ್ಪವೃಷ್ಟಿಯಾಯಿತು ದೇವತೆಗಳು ಅನುಮೋದನೆ ಮಾಡಿಬಿಟ್ರು ಅನುಮೋದನೆ ಮಾಡಿದ್ದು ಹೇಗಿತ್ತು ಅಂದರೆ ಹಿರಿಯರು ಇಲ್ಲಿ ವರ್ಣನೆ ಮಾಡ್ತಾರೆ ಭಗವಂತನ ಪೂಜೆಯನ್ನು ಯಾವನು ಮಾಡ್ತಾನೆಯೋ ಅವನ ಪೂಜೆಯನ್ನು ದೇವತೆಗೂ ಮಾಡ್ತಾರೆ ಎಂಬುದನ್ನು ತೋರಿಸುವಂತೆ ಅವನ ತಲೆ ಮೇಲೆ ಪುಷ್ಪವೃಷ್ಟಿಯಾಯಿತು ಇಡೀ ಸಭೆ ನಿಶಬ್ದವಾಗಿ ಕೂತು ಬಿಡ್ತು ಅನೇಕರ ಕಣ್ಣಲ್ಲಿ ನೀರು ಆನಂದ ಬಾಷ್ಪ ಬರ್ತಾ ಇದೆ ರಾಜಸೂಯ ಮುಖ್ಯವಲ್ಲ ಕೃಷ್ಣ ಪೂಜೆಯ ಮುಖ್ಯ ಅಷ್ಟೊಂದು ಸಾವಿರ ಸಾವಿರ ಜನರಗಡೆದ್ರಿಗೆ ಎಂಬುದಾಗಿ ಈ ಕಡೆಯಲ್ಲಿ ಬಹಳ ದಿವಸದಿಂದ ಹಗೆಯಾಗಿದ್ದವನು ಶಿಶುಪಾಲ ಇದನ್ನು ಸಹಿತೋದಕ್ಕಾಗಲಿಲ್ಲ ಅವನಿಗೆ ಅವನಿಗೆ ಜನ್ಮ ತೀರುವ ಮೂರನೇ ಜನ್ಮ ತೀರಿ ವಿಜಯನಾಗಿದ್ದ ಒಬ್ಬ ತಾನು ತನ್ನ ಸ್ವಸ್ಥಾನಕ್ಕೆ ಮರಳುವಂಥ ಅವಕಾಶ ಪೂಜೆಯೆಲ್ಲ ನಡೆದು ಹೋಗಿದೆ ಕೃಷ್ಣನ ಪಾದಗಳ ಮೇಲೆ ತೀರ್ಥ ಬಿದ್ದಿದೆ ಪೀತಾಂಬರಧಾರಿ ಕೂತಿದ್ದಾನೆ ಅಲ್ಲಿಯೇ ಮೇಲಕ್ಕೆದ್ದ ಮೇಲಕ್ಕೆದ್ದವನೇ ಹೀನಾಮಾನವಾಗಿ ಕೃಷ್ಣನನ್ನು ಬೈಯುವುದಕ್ಕೆ ಆರಂಭ ಮಾಡಿದ ಅಂದರೆ ಆ ಸಭೆಯಲ್ಲಿ ಪ್ರಚ್ಛನ್ನ ವೈರಿಗಳು ಅನೇಕರಿದ್ದರು ಧರ್ಮರಾಜನ ಆದಿತ್ಯವನ್ನು ಒಪ್ಪದೆ ಆದರೆ ವಿಧಿ ಇಲ್ಲದೆ ಕಪ್ಪ ಕಾಣಿಕೆ ಕೊಟ್ಟವರು ಎದ್ದು ಹೋಗೋದಕ್ಕಾಗದೆ ಕೂತ್ಕೊಳ್ಳೋಕ್ಕೂ ಆಗದೆ ಇರುವ ಒಂದು ಸಂದರ್ಭ ಎಷ್ಟೋ ಸಭೆಗಳಲ್ಲಿ ನೋಡ್ತೇವೆ ಅದು ಸರ್ಕಾರದ ಸಭೆ ಇದ್ದರೆ ಏನು ತಿಳ್ಕೊಳ್ತಾರೋ ಹೋಗದೆ ಇದ್ದರೆ ಕಾನ್ಸ್ಪಿಕ್ಯೂಸ್ ಬೈ ಅಬ್ಸೆನ್ಸ್ ಆಗಬಾರ್ದಲ್ಲ ಅಂತ ಕೆಲವರು ಮಂತ್ರಿಗಳು ಮಹೋದಯರು ಪೊಲೀಸರು ಅವರು ಇವರು ಬಂದಿರ್ತಾರೆ ಎದ್ದು ಹೋಗೋ ಸಂದರ್ಭ ಬಂದರೆ ಉಪಾಯದಲ್ಲಿ ಯಾರಿಗೂ ಕಾಣಿಸ್ದಾಗ ಹೋಗಿಬಿಡ್ತಾರೆ ಈ ಸಭೆಯಲ್ಲಿ ಇದ್ದವರೆಲ್ಲ ಕೃಷ್ಣ ಭಕ್ತರು ಅಂತಲ್ಲ ದುರ್ಯೋಧನಾದಿಗಳೇ ಇದ್ದರು ಕೃಷ್ಣ ವಿರೋಧಿಗಳು ಭೀಷ್ಮನೇನೋ ಸರಿಯಾಗಿದ್ದ ಕೆಲವರು ತಟಸ್ಥರಾಗಿದ್ದರು ಕೆಲವರು ಭಕ್ತರಿದ್ದರು ಕೆಲವರು ದ್ವೇಷಗಳಿದ್ದರು ಆ ದ್ವೇಷಗಳಿಗೆ ಮುಖವಾಡದಂತೆ ಕೂತಿದ್ದವನು ಎದ್ದು ನಿಂತ ಇವನು ನಾ ಯಮರ್ ಹಜಿವಾರ್ಷ್ಣೇಯ ತಿಷ್ಠತ್ಸು ಯಮಾತ್ಮಸು ಈ ಸಭೆಯಲ್ಲಿ ಎಷ್ಟೊಂದು ಮಹಾತ್ಮರಿದ್ದಾರೆ ವಯಸ್ಸಾದವರಿದ್ದಾರೆ ಸ್ನಾತಕ ವ್ರತ ಮಾಡಿದವರಿದ್ದಾರೆ ಅವರೆಲ್ಲರನ್ನು ಬಿಟ್ಟು ಈ ಗೊಲ್ಲನಿಗೆ ಪೂಜೆ ಮಾಡ್ತಾ ಇದ್ದೀರಿ ನಮಗೆಲ್ಲ ಅವಮಾನ ಮಾಡ್ತಾ ಇದ್ದೀರಿ ಇದು ನಾ ಬರ್ತಾ ಇರಲಿಲ್ಲ ಅಂತ ಖಡ್ಗವನ್ನು ಬಿಚ್ಚಿ ಝಳಪಿಸಿ ಆರಂಭ ಮಾಡಿದ ಕಾಮಾತ್ ಪುಂಡರೀಕಾಕ್ಷಂ ಪಾಂಡವಾರ್ಚಿತವಾನಸಿ ಹೇ ಧರ್ಮರಾಜ ನಿನಗವನು ಹಿತ ಹೇಳಿದ್ದಾನೆ ಬುದ್ಧಿ ಹೇಳಿದ್ದಾನೆ ಹಿತವನ್ನು ಮಾಡಿದ್ದಾನೆ ಅನ್ನೋದು ಪಕ್ಷದಲ್ಲಿ ಗುಟ್ಟಾಗಿ ನಿನ್ನ ಮನೆ ಹಿತ್ಲಲ್ಲಿ ಪೂಜೆ ಮಾಡ್ಬೋದಾಗಿತ್ತು ಇಷ್ಟೊಂದು ಜನರೆದುರಿಗೆ ಆ ಕೃಷ್ಣನಿಗೆ ಪೂಜೆ ಮಾಡಿದ್ದು ನೋಡಿದರೆ ಬಾಲಾಯೋಜಂ ನಜಾನೀಧ್ವಂ ಧರ್ಮ ಸೂಕ್ಷ್ಮೋ ಹಿ ಪಾಂಡವಾ ನೀವೆಲ್ಲ ಹುಡುಗರು ಇವನು ಮಹಾಬುದ್ಧಿವಂತನಂತೆ ವಯಸ್ಸಾದವನಂತೆ ಅಯಂಚ ಸ್ಮೃತ್ಯತಿಕ್ರಾಂತ ದರ್ಶನ ಈ ಭೀಷ್ಮ ಹೇಳಿಬಿಟ್ನಲ್ಲ ಕೃಷ್ಣನಿಗೆ ಮಾಡುವಂಥ ಸ್ಮೃತ್ಯತಿಕ್ರಾಂತ ಇವನು ಕರುಣು ಮರಳಾಗಿದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಆಪೆಗೇಯ ನೀರಲ್ಲಿ ಹುಟ್ಟಿದವನು ನೀರಲ್ಲಿ ಹುಟ್ಟಿದವರಿಗೆ ಹುಣಸೆ ಬೀಜ ನೀರಲ್ಲಿ ಹಾಕಿದರೆ ವಿಕಾರವಾಗುವಂತೆ ತಲೆ ಕೆಟ್ಟು ಹೋಗಿದೆ ಅವನಿಗೆ ಅಲ್ಪ ದರ್ಶನ ತ್ವಾದೃಶೋ ಧರ್ಮಯುಕ್ತೋ ಹಿ ಪೂರ್ವಾಣ ಪ್ರಿಯಕಾಮ್ಯಯ ಹೇ ಧರ್ಮರಾಜ ಎಲ್ಲ ತಿಳಿದವನು ಅಂತ ಹೇಳ್ತಾರೆ ನಿನ್ನನ್ನು ಯಮಧರ್ಮನಂಶ ಅಂತ ಆ ಭೀಷ್ಮ ಹೇಳಿದ್ರೆ ಹೇಳ್ಕೊಳ್ತಾನೆ ನಿನಗೆ ಸ್ವಯಂ ಬುದ್ಧಿ ಬೇಡವೆ ಕಥಂ ಹಿ ಅರಾಜ ದಾಶಾರ್ಹೋ ಮಧ್ಯೆ ಸರ್ವಮಹೀಕ್ಷಿತ ಈ ಕೃಷ್ಣ ಎಲ್ಲಿಯಾದರೂ ರಾಜನಾಗಿದ್ದಾನೆಯೇ ಯಾವುದಾದರೂ ದೇಶಕ್ಕೆ ಅಧಿಪತಿಯಾಗಿದ್ದಾನೆಯೇ ಮೂರ್ಧಾಭಿಷಿಕ್ತರಾಗಿರ್ತಕ್ಕ ದೊರೆಗಳ ಮಧ್ಯದಲ್ಲಿ ಗೊಲ್ಲನಿಗೆ ಹಾಗಯ್ಯ ಪಟ್ಟಾಭಿಷೇಕ ಮಾಡಿದೆ ಇವರು ಯಾವ ರಾಜ್ಯಕ್ಕೆ ಇವರು ಮಾರಿಸ್ದಾರ ಹೇಳು ನೋಡೋಣ ಹೋಗಲಿ ಯಾವ್ದವರಿಗೆ ಒಬ್ಬರಿಗೆ ಮಾಡಬೇಕು ಅಂತಿದ್ರೆ ಇವರ ಅಪ್ಪ ಇದ್ದಾನಲ್ಲ ವಸುದೇವ ಬಂದಿದ್ದಾನಲ್ಲ ವಸುದೇವನಿಗೆ ಆತಕ್ಕೆ ಮಾಡಲಿಲ್ಲ ವೃದ್ಧನಾಗಿದ್ದಾನಲ್ಲ ಮುದುಕ ಅದು ಮುದುಕರಾಗಿದ್ದವರಿಗೆ ಮಾಡಬೇಕಾಗಿದ್ರೆ ದ್ರುಪದೇ ತಿಷ್ಠತಿ ಕಥಂ ಹೆಣ್ಣು ಕೊಟ್ಟವನು ದ್ರೌಪದಿ ತಂದೆ ಅಂದರೆ ಪಾಂಡವರಿಗೂ ಮಾವನಾಗಿರ್ತಕ್ಕವನು ಕೃಷ್ಣನಿಗಿಂತ ವಯಸ್ಸಲ್ಲಿ ದೊಡ್ಡವನು ಅನೇಕ ಯಾಗಗಳನ್ನು ಮಾಡಿದವನು ಆ ದ್ರೌಪದನಿಗೆ ಯಾತಕ ಮಾಡಲಿಲ್ಲ ವಯಸ್ಸಾದನು ಒಬ್ಬ ಮಾಡ್ಬೋದಾಗಿತ್ತು ಅಂದರೆ ಆಚಾರ್ಯಂ ದ್ರೋಣಾಚಾರ ಮಾಡ್ಬೋದಾಗಿತ್ತಲ್ಲ ನೃತ್ಯಕ್ಕೆ ಮಾಡ್ಬೋದಾಗಿದ್ದರೆ ದ್ವೈಪಾಯರಿಗೆ ಕೃಷ್ಣಾವತಾರಕ್ಕೆ ಮಾಡ್ಬೋದಾಗಿತ್ತಲ್ಲ ಹೇ ಭೀಷ್ಮ ನಿನಗೆ ಮಾಡಿಸ್ಕೋಬೋದಾಗಿತ್ತಲ್ಲ ನೀನು ಅಶ್ವತ್ಥಾವನ ಮಾಡ್ಬೋದಾಗಿತ್ತಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಬ್ಬನಿಗೆ ಯಾರಿಗಾದರೂ ಪ್ರಯಾರಿಟಿ ಫಾರ್ ಯಂಗ್ ಮ್ಯಾನ್ ಅವನು ಮಾಡ್ಬೋದಾಗಿತ್ತಲ್ಲ ಎಂಬ ದೊರೆ ಬಂದಿದ್ನಲ್ಲ ಕಿಂಪುರುಷ ಬಂದಿದ್ನಲ್ಲ ಭೀಷ್ಮಕ ಬಂದಿದ್ನಲ್ಲ ಭೀಷ್ಮಕ ಅಂದರೆ ಯಾರು ರುಕ್ಮಿಣಿಯ ತಂದೆ ಅವನಿಗೆ ಯಾಕೆ ಮಾಡಲಿಲ್ಲ ಏಕಲವಿನೂ ಮಾಡ್ಬೋದಾಗಿತ್ತಲ್ಲ ಅವನಿಗೆ ಯಾಕೆ ಮಾಡಲಿಲ್ಲ ಶಲಿನೂ ಮಾಡ್ಬೋದಾಗಿತ್ತಲ್ಲ ಹೋಗಲಿ ನನಗೆ ಮಾಡೋದಿದ್ರೆ ನಮ್ಮ ಕರ್ಣನ ಮಾಡ್ಬೋದಾಗಿತ್ತಲ್ಲ ಅವ್ನಿಗೆ ಯಾಕೆ ಮಾಡಲಿಲ್ಲ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಹೇಳ್ತಾ ಹೇಳ್ತಾ ಅಕಸ್ಮಾತ್ ಧರ್ಮಪುತ್ರಸ್ಯ ನಿನಗೆ ಯಾವನ ಧರ್ಮರಾಜ ಅಂತ ಹೆಸರಿಟ್ನೋ ಅವನನ್ನು ಕೊಲ್ಲಬೇಕು ಮೊದಲು ಕಾರಣವಿಲ್ಲದೆ ಸುಮ್ಮನೆ ಧರ್ಮ ಧರ್ಮ ಅಂತ ಹೇಳ್ತೀಯ ನೀನು ಈ ಸಭೆ ಇದು ಬರೀ ಬಾಯಿ ಬಡಕರು ತುಂಬಿರ್ತಕ್ಕಂಥ ಸಭೆ ಕ್ಲೀಬೆ ದಾರ ಕ್ರಿಯಾಂ ನಪಂಸಕರಿಗೆ ಹೆಂಡತಿ ಕೊಟ್ಟಾಗಾಯಿತು ದೇವ ರೂಪದರ್ಶನಂ ಕುರುಡನಿಗೆ ಕನ್ನಡಿ ಹಿಡಿದಂಗಾಯಿತು ರಾಜ ಅಲ್ಲದೆ ಇದ್ದವನಿಗೆ ಮಾಡಿದ್ದಾನೆ ಇದು ಸರಿಯಿಲ್ಲ ಯಾರು ಒಪ್ಪೋದಿಲ್ಲ ಅವರೆಲ್ಲ ನನ್ನ ಜೊತೆಗೆ ಹೇಳಿ ಅಂತ ಶಿಶುಪಾಲ ಕೋಪ ಟಾಪವನ್ನು ಪ್ರತಾಪ್ ಮಾಡಿ ಮೇಲಕ್ಕೆದ್ದು ದೊಡ್ಡ ಅವಾಂತರವನ್ನು ಮಾಡಿದ